ದ್ರೌಪದಿ ಸತ್ಯಭಾಮೆ ಕೃಷ್ಣ ಮತ್ತು ಅರ್ಜುನ ನಾಲ್ವರೇ ಇದ್ದಂತಹ ಒಂದು ಅತ್ಯಂತ ಆಪ್ತ ಸಭೆ ಅದರಲ್ಲೊಂದು ಗಿಣಿ ಮಂಟಪ ಕೂಡ ಇರಲಿಲ್ಲ ಎಲ್ಲಿ ಗುಟ್ಟು ಮಂತ್ರಾಲೋಚನೆ ಹೊರಗೆ ಹೋಗಿಬಿಡ್ತದೋ ಅಂತ ಅದರಲ್ಲಿ ಕೃಷ್ಣ ಸತ್ಯಭಾಮೆಯ ಮಡಿಲಲ್ಲಿ ಪಾದಗಳನ್ನು ದ್ರೌಪದಿಯ ಮಡಿಲಲ್ಲಿ ತನ್ನ ಮುಡಿಯನ್ನು ಇಟ್ಟುಕೊಂಡು ಅರ್ಜುನನ ಮಾತುಗಳನ್ನು ಆಲಿಸ್ತಾ ಇರುವಂಥ ಒಂದು ಸನ್ನಿವೇಶ ಚಿತ್ರ ಕೊಡ್ತಾರೆ ಅಲ್ಲಿನ ಪ್ರವೇಶ ಮಾಡಿದ ಸಂಜೆಯ ಆ ದೃಶ್ಯವನ್ನು ನೋಡಿ ಬೆದರಿಬಿಡ್ತಾನು ಏನೋ ಘೋರವಾಗ್ತಾ ಇದೆ ಕೌರವರ ಸಂಹಾರಕ್ಕೆ ಕೃಷ್ಣನೇ ಸಂಕಲ್ಪ ಮಾಡಿದಂತೆ ಕಾಣ್ತಾ ಇದೆ ಎನ್ನುವ ಭಾವ ಉಂಟಾಯಿತು ಅವನಿಗೆ ನಮಸ್ಕಾರ ಮಾಡಿದ ನಿನ್ನ ಅಭಿಪ್ರಾಯವೇನು ಅಂತ ಹೇಳಿದ ಕೇಳಿದ ಅದನ್ನು ಇನ್ನೂ ಧೃತರಾಷ್ಟ್ರನ ತಿಳಿಸಿಲ್ಲ ಮರುದಿವಸ ಹೇಳೋದಿದ್ದಾನೆ ಕೃಷ್ಣ ಎದ್ದು ನಿಂತು ಒಂದೇ ಮಾತನ್ನು ಹೇಳಿದ ನೋಡು ಇಷ್ಟು ದಿವಸ ಪಾಂಡವರಿಗೆ ಅವರು ಮಾಡಿದ್ದೆಲ್ಲ ಸಹಿಸ್ಕೊಂಡಿದ್ದೇನೆ ನಾನು ಸಹಿಸಲಾರದೆ ಇದ್ದದ್ದು ಒಂದು ಬಾಕಿ ಇದೆ ಯಾವುದು ಗೋವಿಂದೇತಿ ಕ್ರಂದತಿ ಕ್ರಂದತೆ ಕೃಷ್ಣ ಮಹಾಂ ದೂರವಾಸಿನಂ ಋಣಂ ಪ್ರವೃದ್ಧಮಿವ ಮೇ ಹೃದಯಾನ್ನಾಪಸರ್ಪತಿ ತುಂಬಿದ ಕೌರವರ ಸಭೆಯಲ್ಲಿ ಗೋವಿಂದೇತಿಯದ ಆಕ್ರಂದತಿ ಎಲ್ಲೋ ದೂರದಲ್ಲಿದ್ದ ನನ್ನ ನೆನೆಸಿಕೊಂಡು ದ್ರೌಪದಿ ದೇವಿ ಆ ಕೃಷ್ಣ ದ್ವಾರಕಾವಾಸಿನಿ ಗೋವಿಂದ ಗೋಪಿ ಜನಪ್ರಿಯ ಗೋವಿಂದ ಎಲ್ಲಿದ್ದೀಯೋ ಎಲ್ಲಿದ್ದೀಯೋ ಕಾಪಾಡು ಅಂತ ನನ್ನ ಏನನ್ನ ಸಹಾಯಕ ಬಾ ಅಂತ ಕರೆದಳು ಗಂಡಂತೆಲ್ಲ ಕೈ ಬಿಟ್ಟ ಮೇಲೆ ಆ ಆರ್ತನಾದ ಕಿವಿಯಲ್ಲಿ ಮೊರೀತಾ ಇದೆ ನನಗೆ ಹದಿಮೂರು ವರ್ಷ ಆದರೂ ಮರೆತಿಲ್ಲ ಹೇಗಿದೆ ಋಣಂ ಪ್ರವೃದ್ಧಮಿವಮೇ ಸಾಲ ಅಸಲು ಬಡ್ಡಿ ಜೊತೆಯಲ್ಲಿ ಬೆಳೆದಂತೆ ಋಣಂ ಪ್ರವೃದ್ಧವಿವಮೇ ಸರ್ಪತಿ ನನ್ನ ಹೃದಯವನ್ನು ಬಿಟ್ಟು ಆಗಲಿಲ್ಲ ದ್ರೌಪದಿ ಸಾಲ ತೀರಿಸಬೇಕಾಗಿದೆ ಅದು ಬಡ್ಡಿ ಸಮೇತ ಹದಿಮೂರು ವರ್ಷ ಬೆಳೆದು ಬಿಟ್ಟಿದೆ ಆದ್ದರಿಂದ ಸಂಜಯ ಹೋಗಿ ಹೇಳು ನಿಮ್ಮ ಯಜಮಾನಿಗೆ ಪಾಂಡವರು ಒಂದು ವೇಳೆ ಕ್ಷಮಿಸಿದರು ಕೃಷ್ಣ ಕ್ಷಮಿಸುವುದಿಲ್ಲವಂತೆ ಅಂತ ಹೇಳು ದ್ರೌಪದಿಗೋಸ್ಕರವಾಗಿ ಸಮಸ್ತ ಕೌರವರನ್ನು ನಾನು ಒಬ್ಬನೇ ಕೊಂದು ಹಾಕ್ತೇನೆ ಎಂಬುದಾಗಿ ಹೇಳೋನು ಘೋರ ಸಂದೇಶ ಇದು ಎಷ್ಟರ ಮಟ್ಟಿಗೆ ಕೃಷ್ಣ ಮನಸ್ಸಿಗೆ ಮುಟ್ಟಿತ್ತು ಅಂದರೆ ಕೃಷ್ಣಾವತಾರದ ಕೊನೆಗಳಿಗೆಗಳು ಅಂತ ಒಂದು ಕಾದಂಬರಿ ಬರೆದಿದ್ದೇನೆ ಅವತಾರವನ್ನು ಸಮಾಪ್ತಿ ಮಾಡುವ ಕಾಲದಲ್ಲಿಯೂ ಕೃಷ್ಣ ಕೊನೆಯಲ್ಲಿ ನೆನೆಸಿಕೊಂಡಿದ್ದು ತನ್ನ ತಂದೆಯನ್ನೆಲ್ಲ ತಾಯಿಯನ್ನೆಲ್ಲ ಬೇರಾರನ್ನೆಲ್ಲ ದ್ರೌಪದಿ ಕೃಷ್ಣೇ ನಿನಗೆ ಅನ್ಯಾಯವಾಯ್ತಮ್ಮ ಸಕಾಲದಲ್ಲಿ ನಾನು ನಿನ್ನನ್ನು ಕಾಪಾಡಲಿಲ್ಲ ಕಾಪಾಡಿದೆಲ್ಲ ಕೃಷ್ಣ ಅಕ್ಷಯ ವಸ್ತ್ರ ಅಲ್ಲ ನಾನೆಲ್ಲಿ ಕೊಟ್ಟೆ ನನ್ನ ಹೆಸರನ್ನು ನೀನು ಕರೆದೆ ಆ ಹೆಸರು ತನ್ನ ಕೆಲಸ ಮಾಡ್ತೇ ಹೊರತು ನಾನಾಗಿ ಬಂದು ನಿನ್ನನ್ನು ಮುಖ ಕೊಟ್ಟು ತೋರಿಸಿ ಅಳಿಬೇಡ ಅಂಥೇಳಿ ಸಂತೈಸಲಿಲ್ಲ ಅದು ಕೊರತೆ ನನಗೆ ಕೂತಿದೆ ಅಂತ ಅವತಾರ ಸಮಾಪ್ತಿ ಕಾಲದಲ್ಲಿಯೂ ದ್ರೌಪದಿಯನ್ನು ನೆನೆಕೊಂಡು ಕೃಷ್ಣ ಅಳುತ್ತಾನೆ ಎಂಬುದು ವ್ಯಾಸವಾಕ್ಯ ನಾತಿ ಸ್ವಸ್ಥಮನಾಯಯೌ ಅತ್ಯಂತ ಅಸ್ವಸ್ಥ ಮನಸ್ಕನಾಗಿ ಕೃಷ್ಣಾವತಾರ ಮುಗಿಸಿದ ಅನ್ನೋದು ಎಂಥರೂ ಹೃದಯವನ್ನು ಕಲಕತ್ತೆ ಕೃಷ್ಣ ಬಹಳ ನೊಂದಿದ್ದ ಈ ಒಂದನ್ನು ಅವತ್ತು ಸಭೆಯಲ್ಲಿ ಹೇಳಲಿಲ್ಲ ಧೃತರಾಷ್ಟ್ರನಿಗೆ ನಾಳೆ ಬೆಳಗ್ಗೆ ಹೇಳ್ತೇನೆ ನಿಮ್ಮೆದುರಿಗೆ ಹೇಳೋದಕ್ಕೆ ಪ್ರೈವೇಟ್ ಸಭೆ ಬೇಡ ಭೀಷ್ಮ ದ್ರೋಣ ಎಲ್ಲರೂ ಕೂತ್ಕೊಳ್ಳಿ ಅವ್ರ ಎದುರಿಗೆ ಹೇಳ್ತೇನೆ ಇವತ್ತು ಹೇಳೋದಿಲ್ಲ ಅಂತ ಹೋಗಿಬಿಟ್ಟ ಅವನು ಸಂಜಯ ಇವನಿಗೆ ರಾತ್ರಿ ನಿದ್ದೆ ಬರಲಿಲ್ಲ ಧೃತರಾಷ್ಟ್ರನಿಗೆ ಪಾಂಡವ್ರ ಸಮಾಚಾರವಾಯಿತು ಕೃಷ್ಣಂದೇನು ಒಂದು ಬಾಕಿ ಇದೆ ಅಂತ ಹೇಳಿದ್ನಲ್ಲ ಅದೇನು ಸಮಾಚಾರವಿದೆಯೋ ಏನಿದೆಯೋ ಅಂತ ರಾತ್ರಿ ಎಲ್ಲ ನಿದ್ದೆ ಬರದೆ ಸಂಜಯ್ ನನ್ನ ಕರಿ ಎಂಬುದಾಗಿ ಹೇಳಿದ ಸಂಜಯ ಬಂದ ನಾ ವಿದುರನನ್ನು ಕರೆಯೋಂದ ವಿದುರ ಬಂದ ಸಂಜಯನೂ ಇದ್ದಾನೆ ವಿದರ್ನೂ ಇದ್ದಾನೆ ಯಾಕೋ ನಿದ್ದೆ ಬರ್ತಿಲ್ವಲ್ಲೋ ನನಗೆ ನಾನೇನು ಮಾಡಲಿ ನಾನೇನು ಮಾಡಲಿ ಇನ್ನೊಂದು ಸಲ ಹೇಳು ಪಾಂಡವರೇನು ಹೇಳಿದರು ಸಂಜಯ ಹೇಳಿದೆ ಸ್ವಾಮಿ ಎಷ್ಟು ಸಲ ಹೇಳಬೇಕು ನಿನಗೆ ಪಾಂಡವರು ಹೇಳಿದರು ಯುದ್ಧವೇ ಮಾಡ್ತೀವಿ ಅಂದ್ರವರು ಅವರು ಕೊಡೋ ರಾಜ್ಯ ನ್ಯಾಯವಾಗಿ ಕೊಡದೇ ಇದ್ರೆ ಯುದ್ಧವೇ ಸಿದ್ಧ ಅಂತ ಹೇಳಿದರು ಬುದ್ಧಿ ಒಂದು ಮಾತು ಹೇಳ್ತೇನೆ ಬೇಜಾರು ಮಾಡ್ಕೋಬೇಡಿ ಲೋಕದಲ್ಲಿ ಯಾವನ ಸತ್ವಮರ್ಥಂ ಸಂಶಯಿತಂ ವಿನಾ ತೈಹಿ ಆಶಂಸತೆ ಪುತ್ರವಶಾನುಗೋಸ್ಯ ನಾನು ಮಂತ್ರಿ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಬುದ್ಧಿ ಹೇಳಬೇಕಾದ ಕಟ್ಟ ನನ್ನ ಕರ್ತವ್ಯ ಸತ್ವಂ ಅರ್ಥಂ ಸಂಶಯಿತಂ ಯುದ್ಧವೆಂಬುದರಲ್ಲಿ ಏನು ಬರ್ತದೆ ಫಲ ಅನ್ನುವುದು ಇನ್ನೂ ಸಂಶಯದಲ್ಲಿದೆ ಪಾಂಡವರೇ ಗೆಲ್ಬೋದು ನೀವೇನು ಮಾಡ್ತೀರಿ ವಿನಾತೈ ಆಶಂಸಸೆ ಪುತ್ರ ವಶಾನುಗೋಸ್ಯ ಮಕ್ಕಳ ಮಾತನ್ನು ಕೇಳಿಕೊಂಡು ಧರ್ಮಾತ್ಮನಾದ ಪಾಂಡವರ ಜೊತೆ ವೈರ ಕಟ್ಕೊಂಡಿದ್ದೀರಿ ಅಧರ್ಮ ಶಬ್ದಶ್ಚ ಮಹಾನ್ ಪೃಥ್ವಿಯಂ ಲೋಕದಲ್ಲಿ ಎಲ್ಲರೂ ನಿಮಗೆ ಕ್ಷೇಮಾರಿ ಹಾಕ್ತಾ ಇದ್ದಾರೆ ಅರಮನೆಯಲ್ಲಿರೋರಿಗೆ ಜನಸಂಪರ್ಕ ಕಡಿದು ಹೋದರೆ ಜನಾಭಿಪ್ರಾಯ ಏನು ಹೇಳ್ತದೆ ಅಂತ ಗೊತ್ತಾಗೋದಿಲ್ಲ ಇವತ್ತಿಗೂ ಹಾಗೆ ಇದೆಯಲ್ಲ ಸರ್ಕಾರ ಮಾಡುವುದು ಸರಿಯೋ ತಪ್ಪೋ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ತೀರಿ ಜನಾಭಿಪ್ರಾಯವೇನಿದೆ ಅದನ್ನು ತಿಳ್ಕೊಳ್ಬೇಕಲ್ಲ ಹೀನ ಪ್ರಜ್ಞೋ ದೌಷ್ಕುಲೇಯೋ ನೃಶಂಸೋ ದೀರ್ಘಂ ಕ್ಷತ್ರೇ ವಿದ್ಯಾಸ್ವಧೀರ ಏವಂ ಧರ್ಮಾನಾಪದ ಸಂಶಯೇಯು ಹೀನವೀರ್ಯೋ ಯಶ್ಚ ಭವೇದ ಶಿಷ್ಟ ಯಾವನು ಆಪತ್ತು ತಂದುಕೊಳ್ತಾನೆ ಎಂಥ ಕೆಟ್ಟ ರಾಜಕಾರಣಿ ಅಂದರೆ ಯಾವನಿಗೆ ಪ್ರಜ್ಞೆ ಇಲ್ಲವೋ ಯಾವನು ದುಷ್ಕುಲದಲ್ಲಿ ಹುಟ್ಟಿದ್ದಾನೆಯೋ ಯಾವನು ಇತರರ ಅಭಿವೃದ್ಧಿಯನ್ನು ಸಹಿಸೋದಿಲ್ಲವೋ ಅನೇಕರ ವೈರವನ್ನು ದೀರ್ಘಕಾಲ ಬೆಳೆಸಿದ್ದಾನೆಯೋ ಕ್ಷತ್ರವಿದ್ಯೆಯಲ್ಲಿ ಯಾವನಿಗೆ ಪರಿಣತಿ ಇಲ್ಲವೋ ಯಾವನು ಹೀನ ಪರಾಕ್ರಮನೋ ಅಂಥವನು ಮೃತ್ಯುವನ್ನೇ ತಂದುಕೊಳ್ತಾನೆ ಗೆಲ್ಲೋನು ಯಾರು ಕುಲೇ ಜಾತಃ ಬಲವಾನ್ ಯೋ ಯಶಸ್ವಿ ಬಹುಶ್ರುತಃ ಸುಖಜೀವಿ ಧರ್ಮ ಧರ್ಮಾಧರ್ಮೌ ಗ್ರಹಿತವು ಯೋ ವಿಭರ್ತಿ ಸಖ್ಯಸ್ಯ ದಿಷ್ಟಸ್ಯ ವಶಾದುಪೈತಿ ಸತ್ಕುಲಪ್ರಸೂತನು ಬಲವಂತನು ಯಶಸ್ವಿಯು ಚೆನ್ನಾಗಿ ರಾಜನೀತಿ ಓದಿಕೊಂಡವನು ಸುಖಜೀವಿಯು ಆದರೆ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡವನು ಧರ್ಮ ಧರ್ಮ ವ್ಯತ್ಯಾಸ ಚೆನ್ನಾಗಿ ತಿಳಿದಿದ್ದವನು ಮಾತ್ರ ಲೋಕದಲ್ಲಿ ಬದುಕುತ್ತಾನೆ ನೀವು ಸುಮ್ಮನೆ ಮಕ್ಕಳ ಮಾತನ್ನು ಕೇಳಿ ಹಾಳಾಗ್ತಾ ಇದ್ದೀರಿ ಆ ಪಾಂಡವರು ಕೊಡೋದನ್ನು ಕೊಟ್ಟುಬಿಡಿ ಇದಕ್ಕೊಂದು ಹಳೆ ಕಥೆ ಉಂಟು ಅದನ್ನು ಹೇಳ್ತೇನೆ ಬಲಿ ಅಂತ ಒಬ್ಬ ರಾಜ ಇದ್ದ ಬಲೀರಿ ಹಿರಾಜ ಪಾರಮವಿಂದಮಾನ ನಾನ್ಯತ್ ಕಾರಣ ಕಾರಣಂ ತತ್ರ ಮೇನೇ ಇದು ಭಾಗವತದಲ್ಲಿ ಹೇಳಿಲ್ಲ ಈ ಕಥೆ ಬಲಿಚಕ್ರವರ್ತಿ ಮೂರು ಲೋಕಗಳನ್ನು ಗೆದ್ದ ವಿಶ್ವಜಿತ್ ಮಾಡಿದ ವಾಮನ ರೂಪದಲ್ಲಿ ವಿಷ್ಣು ಬಂದು ಸರ್ವಸ್ವವನ್ನು ಕಸಿದುಕೊಂಡು ಅವನನ್ನು ಪಾತಾಳಕ್ಕೆ ತುಳಿದ ಈ ಕಥೆ ಕೇಳಿದ್ದೀರಿ ಶ್ರೀಮದ್ ಭಾಗವತದಲ್ಲಿ ಬರುವ ಕಥೆ ಅದಾದ ಮೇಲೆ ಅವನು ಯೋಚನೆ ಮಾಡಿದರಂತೆ ತನ್ನ ನಾಶಕ್ಕೆ ಯಾವ ಕರ್ಮ ಕಾರಣವಾಯಿತು ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ಕೇಳಿದವರಿಗೆಲ್ಲ ಧರ್ಮ ಕೊಟ್ಟಿದ್ದೇನೆ ಧರ್ಮ ಮಾಡಿದ್ದೇನೆ ಏನು ಕಾರಣ ಇದಕ್ಕೆ ಕೊನೆಗೆ ಅವನಿಗೆ ಮನಸ್ಸು ಹೇಳಿತು ಕಾಲವೆಂಬುದು ಕರ್ಮಾಧೀನ ಕಾಲಕ್ಕೆ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣ ಉಂಟು ಮನುಷ್ಯ ಮಾಡಿದ ಕರ್ಮಕ್ಕನುಗುಣವಾಗಿ ಕಾಲವೂ ರೌದ್ರ ರೂಪವನ್ನು ತಾಳ್ಬೋದು ಕಾಲವು ಸಾತ್ಯಕ ರೂಪವನ್ನು ತಾಳಬಹುದು ಮಲ್ಲಿಗೆ ಹೂ ಬರುವುದು ವಸಂತ ಋತುವಿನಲ್ಲಿ ಚಳಿಗಾಲದಲ್ಲಿ ಹುಣಸೆ ಹಣ್ಣು ಬರ್ಬೋದು ಮೆಣಸಿನಕಾಯಿ ಬರ್ಬೋದು ಕಾಲವೆಂಬುದು ಎಲ್ಲ ಪದಾರ್ಥಗಳನ್ನು ಸಿಹಿ ಉಪ್ಪು ಹುಳಿ ಖಾರ ಪದಾರ್ಥ ಒಟ್ಟಿಗೆ ಕೊಡುವುದಿಲ್ಲ ಅದರಂತೆ ನನ್ನದಲ್ಲದೇ ಇದ್ದ ಭೂಮಿಯನ್ನೆಲ್ಲ ನಾನು ಗೆದ್ದಿದ್ದೆ ದೇವಲೋಕಾಕ್ರಮಣ ಮಾಡಿದ್ದೆ ಅದಕ್ಕಾಗಿ ಕಾಲವು ನನ್ನನ್ನು ಹೀಗೆ ತುಳಿದು ಹಾಕಿದೆ ಅಂತ ಕಾಣುತ್ತೆ ಮನುಷ್ಯ ಕರ್ಮಾಧೀನನೂ ಹೌದು ಕಾಲಾಧೀನನೂ ಹೌದು ಕಾಲವೆಂಬುದು ಹೀರಿದು ಕಾಲಕ್ಕೆಲ್ಲರೂ ಎಲ್ಲರೂ ತಲೆಬಾಗಬೇಕು ಇದು ಬಲಿಚಕ್ರವರ್ತಿ ಕಂಡುಕೊಂಡ ಸತ್ಯ ಆದ್ದರಿಂದ ಮಹಾರಾಜ ದತ್ತರಾಷ್ಟ್ರೇ ನೀವು ದೊಡ್ಡವರಲ್ಲ ಕಾಲ ದೊಡ್ಡದು ನಿಮ್ಮ ಮಕ್ಕಳು ಮಾಡಿದ್ದೆಲ್ಲ ಅನ್ಯಾಯ ಸರಿ ಮಾಡಿಕೊಳ್ಳುವುದಕ್ಕೆ ನಿಮಗಿನ್ನೂ ಅವಕಾಶವಿದೆ ಅಂತ ಸಂಜಯ ಹೇಳಿದ ಇನ್ನೂ ಕೆಲವು ಮಾತನ್ನು ಕೇಳ್ತಾನೆ ಮನುಷ್ಯನಿಗೆ ನೋಡಿ ಅಲ್ಲಿ ತುಂಬ ಯೋಚನೆ ಮಾಡಬೇಕಾದ ವಿಷಯ ಮನುಷ್ಯನಿಗೆ ವಯಸ್ಸಾಗ್ತಾ ವೃದ್ಧಾಪ್ಯವೆಂಬುದು ಬರುತ್ತಲ್ಲ ಅವನು ಯಾವ ತಪ್ಪು ಮಾಡಿ ಮನುಷ್ಯನಿಗೆ ವೃದ್ಧಾಪ್ಯ ಬರುತ್ತದೆ ಸ್ವಾಮಿ ನಾನೇನು ಕೆಟ್ಟದ್ದೇ ಮಾಡಿಲ್ಲ ಬರೀ ವೇದ ಓದ್ತಾ ಇದ್ದೇನೆ ಪಾಠ ಹೇಳ್ತಾ ಇದ್ದೇನೆ ಆದರೂ ನನಗೆ ಯಾಕೆ ಮುಪ್ಪು ಬಂತು ಅಂದರೆ ಏನು ಹೇಳಬೇಕು ಮನುಷ್ಯನ ಯಾವ ತಪ್ಪಿನಿಂದ ಇಂದ್ರಿಯಗಳು ಶಿಥಿಲವಾಗ್ತವೆ ಮನುಷ್ಯ ಮಾಡಿದ ಯಾವ ತಪ್ಪಿನಿಂದ ಅವನಿಗೆ ಬುದ್ಧಿ ಅರಳು ಮರಳಾಗ್ತದೆ ಬಲಹೀನತೆ ಅಶಕ್ತಿ ಯಾತ್ರೆಯಿಂದ ಬರ್ತದೆ ಹೋಗಲಿ ಗಟ್ಟಿಯಾದ ಮರವು ಒಂದು ದಿವಸ ಉರುಳುತ್ತದಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಇದು ಕಾಲದ ಬಲ ವೈ ಹಿಸ್ಟ್ರಿ ರೋಲ್ಸ್ ಇವತ್ತು ನಾವು ಕೇಳ್ತೇವೆ ಐರೋಪ್ಯರು ಇಡೀ ಜಗತ್ತನ್ನು ಗೆದ್ದಿದ್ರು ಸೂರ್ಯ ಮುಳುಗದೇ ಸಾಮ್ರಾಜ್ಯ ಅಂತ ಹೇಳ್ಕೊಳ್ತಿದ್ರು ಬ್ರಿಟಿಷರು ಸೂರ್ಯ ಮುಳುಗಿದನಲ್ಲ ಇವತ್ತು ಭಿಕ್ಷೇತು ದೇಶ ಆಗಿದೆಯಲ್ಲ ಇಂಗ್ಲೆಂಡು ನಾಳೆ ಅಮೆರಿಕಕ್ಕೆ ಇದೇ ಸ್ಥಿತಿ ಬರ್ಬೋದಲ್ಲ ನಾವು ಯಾವ ತಪ್ಪು ಮಾಡಿ ಸಾವಿರ ವರ್ಷ ಗುಲಾಮಗಿರಿಯಲ್ಲಿದ್ದು ಭಾರತ ದೇಶದಲ್ಲಿ ಕಾಲ ಅಂತ ಇಷ್ಟೇ ಹೇಳಬೇಕು ಚಕ್ರ ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ ಎಂಥ ಅಮೂಲ್ಯವಾದ ವಿಷಯ ನೋಡಿ ಕುಮಾರವ್ಯಾಸ ಭಾರತದಲ್ಲಿ ಇದೆಲ್ಲ ಏನು ತತ್ವಗಳಿಲ್ಲ ಮೂಲ ಭಾರತ ಇರುವುದೇ ಯದಿಹಾಸ್ತಿ ತದನ್ಯತ್ರ ಎನ್ನೆ ಹಾಸ್ತಿ ನಕೋತ್ರ ಜೊತೆ ಚಿಂತನೆ ಮಾಡಿದಷ್ಟು ಈ ಶ್ಲೋಕಗಳಲ್ಲಿ ಬಹಳ ಅಮೂಲ್ಯವಾದ ಅರ್ಥಗಳು ನಮಗೆ ನಮಗೆ ತೋರಿ ಬರುತ್ತೆ ಆದ್ದರಿಂದ ಮನುಷ್ಯ ಬಲವತ್ ಅಂದರೆ ಶಕ್ತಿ ಇರುವವರ ವಿರೋಧವನ್ನು ಕಟ್ಟಿಕೊಳ್ಳಬಾರದು ದುರ್ಬಲನಿಗೆ ಸಾಧನ ಶೂನ್ಯರಿಗೆ ಸರ್ವನಾಶ ಆದವನಿಗೆ ಪರಪತ್ನಿಯನ್ನು ನೆನೆಸಿದವನಿಗೆ ಚೋರನಿಗೆ ಇಷ್ಟು ಜನರಿಗೆ ನಿದ್ದೆ ಬರೋದಿಲ್ಲ ಅದರಂತೆ ಮಹಾರಾಜರೇ ನಿಮಗೆ ನಿದ್ದೆ ಬರ್ತಾ ಇಲ್ಲ ನಿಮಗೆ ನಿದ್ದೆ ಬರ್ತಿಲ್ಲ ನಮ್ಮ ನಿದ್ದೆ ಕಡಿಸ್ತಾ ಇದ್ದೀರಿ ಏನಯ್ಯ ಮಾಡಲಿ ಶಾಂತಿ ಇಲ್ವಲ್ಲ ಶಾಂತಿ ಇಲ್ವಲ್ಲ ಸರಿ ಸಂಜಯ ಹೊರಟು ಹೋದ ವಿದ್ರ ಕೂತ್ಕೊಂಡ ಅಲ್ಲಿ ವಿದ್ರ ನಂಗೆ ನಿದ್ದೆ ಬರ್ತಾ ಇಲ್ವಲ್ಲೋ ಏನಾದರೂ ಹೇಳೋ ನಿದ್ದೆ ಬರದೇ ಇರುವನು ನಿದ್ದೆ ಬರುವುದಕ್ಕೆ ಏನು ಮಾಡಬೇಕು ನಿದ್ದೆಗಳಿಗೆ ಕೊಡಬೇಕು ಆಗಿನ ಕಾಲದಲ್ಲಿ ನಿದ್ದೆಗಳಿಗೆ ಇಲ್ಲ ನನ್ನ ಮನಸ್ಸಿಗೆ ಶಾಂತಿ ಬರುವಂತೆ ಏನಾದರೂ ಹೇಳು ವಿಧರ ಹೇಳಿದ ಅವರವರ ಶಾಂತಿಯನ್ನು ಅವರವರೇ ಕಂಡುಕೊಳ್ಳಬೇಕು ಮಹಾರಾಜರೇ ಅಶಾಂತಿಗೆ ಬೇಕಾದ್ದೆಲ್ಲ ನೀವು ಮಾಡಿಕೊಂಡು ಶಾಂತಿ ಕೊಡು ನನ್ನ ಕೇಳಿದ್ರೆ ಎಲ್ಲಿಂದ ತಂದುಕೊಡ್ಲಿ ನಾನು ಅಂಗಡಿಲಿ ಸಿಕ್ಕೋ ಪದಾರ್ಥವೇ ಅದು ಆದರೆ ನಂಗೆ ತಿಳಿದಿದ್ದ ನೀತಿಗಳನ್ನು ಕೆಲವು ಹೇಳ್ತೇನೆ ಕೇಳು ಎಂಬುದಾಗಿ ಆರಂಭ ಮಾಡಿ ಲೋಕದಲ್ಲಿ ಪಂಡಿತರು ಅಂದರೆ ಯಾರು ಮೂರ್ಖರು ಅಂದರೆ ಯಾರು ಏನನ್ನು ಮಾಡಿದ ಮನುಷ್ಯನಿಗೆ ಕ್ಲೇಶ ಬರುತ್ತೆ ಎಂಬುದಾಗಿ ಅನೇಕ ನೀತಿಗಳನ್ನು ಉಪದೇಶ ಮಾಡ್ತಾನೆ ಒಂದು ಕೆಲವನ್ನು ಓದಿ ಹೇಳ್ಬೋದು ವಿದುರ ನೀತಿ ಅನ್ನೋದು ಪ್ರಸಿದ್ಧವಾದ ಭಾಗ ಮಹಾಭಾರತದಲ್ಲಿ ಬೃಹಸ್ಪತಿ ದೇವಗುರು ಅವನ ಕೈಯಲ್ಲಿ ಸಾಕ್ಷಾತ್ತಾಗಿ ಪಾಠ ಕಲಿತವನು ವಿದುರನೊಬ್ಬ ಭೀಷ್ಮ ಒಬ್ಬ ಉದ್ಧವ ಒಬ್ಬ ಇವರು ಮೂರೇ ಜನ ಮಹಾಭಾರತ ಕಾಲದಲ್ಲಿ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯ ರೀತಿಯಲ್ಲಿಯೇ ಮಾಡಬೇಕು ಲೋಕ ಹೇಗೆ ನಡೀಬೇಕು ಇದನ್ನು ಬೃಹಸ್ಪತಿ ಶಾಸ್ತ್ರವನ್ನಾಗಿ ಮಾಡಿದ್ದ ಇದಕ್ಕೆ ಸ್ವಲ್ಪ ವ್ಯತ್ಯಾಸವನ್ನಾಗಿ ಶುಕ್ರ ನೀತಿ ಶುಕ್ರಾಚಾರ್ಯ ಒಂದು ಮಾಡಿದ್ದ ಇದೆರಡನ್ನೂ ಬಿಟ್ಟು ಕಣಿಕನೆಂಬುವನು ಅನ್ಯಾಯದ ಮಾರ್ಗವನ್ನು ತೋರಿಸಿಕೊಟ್ಟು ಜೋಜಿನಿಂದ ಪಾಂಡವರನ್ನು ಗೆಲ್ಲಿಸಿದ್ದು ಇದು ಕಣಿಕ ನೀತಿ ಈ ಮೂರು ನೀತಿಗಳ ತಾಕಲಾಟದ ಕಥೆ ಮಹಾಭಾರತದ ಕಥೆ ವಿದುರ ಅಪ್ರಸ್ತುತವಾಗಿದ್ದ ಅವನ ಮಾತನ್ನು ಯಾರೂ ಕೇಳ್ತಾ ಇರಲಿಲ್ಲ ಆದರೆ ಕಲಿತಿದ್ದೆಲ್ಲರೂ ಹೇಳಬೇಕಲ್ಲ ಅವಕಾಶ ಸಿಕ್ಕಿತಲ್ಲ ಅಂತ ಈಗ ಹೇಳುವುದು ಕಾರಣ ಮಾಡ್ತಾನೆ ಲೋಕದಲ್ಲಿ ಪಂಡಿತ ಅಂದ್ರೆ ಯಾರು ಮೂಢ ಅಂದ್ರೆ ಯಾರು ಆತ್ಮಜ್ಞಾನಂ ಸಂಭ್ರಂಭದ ತಿತಿಕ್ಷ ಧರ್ಮ ನಿತ್ಯತ ಯಮರ್ಥಾನ್ನಾಪಕರ್ಷಂತಿ ಸವೈ ಪಂಡಿತ ಉಚ್ಚತೆ ಯಾವನಿಗೆ ಆತ್ಮಜ್ಞಾನವು ಮಾಡಬೇಕಾದನ್ನು ಮಾಡಬೇಕಾದ ನಿಶ್ಚಯವು ಕಷ್ಟ ಬಂದರೆ ಸಹಿಸಿಕೊಳ್ಳುವುದು ಧರ್ಮವನ್ನೇ ಬಿಡದೇ ಇರುವುದು ಒಂದು ಹಣಕ್ಕೋಸ್ಕರ ಯಾವನು ಇದನ್ನೆಲ್ಲ ಮಾರುವುದಿಲ್ಲವೋ ಅವನಿಗೆ ಪಂಡಿತ ಎಂಬುದಾಗಿ ಹೆಸರು ನಿಷೇವತೆ ಪ್ರಶಸ್ತಾನಿ ನಿಂದಿತಾನಿ ನಸೇವತೆ ಯಾವುದು ಪ್ರಶಸ್ತ ಶ್ರೇಷ್ಠ ಅದನ್ನೇ ಮಾಡ್ತಾನೆ ನಿಂದಿತವಾದದ್ದನ್ನು ಮಾಡುವುದಿಲ್ಲ ಅನಾಸ್ತಿಕ ದೇವರಿಲ್ಲ ಧರ್ಮ ಇಲ್ಲ ಪುಣ್ಯ ಇಲ್ಲ ಅಂತ ದುರ್ವಾದ ಮಾಡುವುದಿಲ್ಲ ಏತ್ ಶ್ರದ್ಧದಾನ ಧರ್ಮದಲ್ಲಿ ಸತ್ಯದಲ್ಲಿ ನ್ಯಾಯದಲ್ಲಿ ನಿಷ್ಠ ಯಾವನಿಗಿದೆಯೋ ಏ ಏತತ್ ಲಕ್ಷಣಂ ಯಾವನು ಕ್ರೋಧೋ ಹರ್ಷಷ್ಟ ದರ್ಪಶ್ಚ ಹ್ರೀಹಿ ಸ್ತಂಭೋ ಮಾನ್ಯಮಾನಿತ ಅಹಂಕಾರ ಜಂಭ ಹಿಗ್ಗುವುದು ಕುಗ್ಗುವುದು ನಾನು ದೊಡ್ಡವನು ಎಂಬ ತಿಳುವಳಿಕೆ ಅರ್ಥ ಯಾವನನ್ನು ಬಾರಿಸೋದಿಲ್ಲವೋ ಅವನೀಗ ಪಂಡಿತ ಯಾವನು ಮಾಡಿದ ಕೆಲಸವನ್ನು ಇನ್ನೊಬ್ಬರು ಸುಲಭವಾಗಿ ತಿಳ್ಕೊಳ್ಳಾರರೋ ರಹಸ್ಯದಲ್ಲಿ ಮಾಡ್ತಾನೆಯೋ ಮಾಡಿದ್ದ ದಾನ ಕೊಟ್ಟದ್ದನ್ನು ಕೂಡ ತಾನು ನೆನೆಯೋದಿಲ್ವೋ ಅವನೀಗ ಪಂಡಿತ ಯಶ ಸಂಸಾರಿಣಿ ಪ್ರಜ್ಞಾ ಧರ್ಮ ಅರ್ಥವು ಅನುವರ್ತತೆ ಪ್ರಜ್ಞೆ ಎಂಬುದು ಒಂದೇ ಕಡೆ ನಿಲ್ಲೋದಿಲ್ಲ ಆದರೆ ಅದು ಧರ್ಮ ಅರ್ಥದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅವನಿಗೆ ಪಂಡಿತ ಎಂಬುದಾಗಿ ಹೆಸರು ಹಾಗಿದ್ರೆ ಮೂರ್ಖ ಅಂದರೆ ಯಾರು ಬಲವಂತಂಚಯೋ ದ್ವೇಷಿ ತನಗಿಂತ ಶಕ್ತಿ ಉಳ್ಳವನನ್ನು ಯಾವನು ದ್ವೇಷ ಮಾಡಿ ದ್ವೇಷ ಕಟ್ಟಿಕೊಳ್ತಾನೆಯೋ ಅವನಿಂದ ಮೃತ್ಯು ಬರುತ್ತೆ ಅಂತ ಅವನು ತಿಳ್ಕೊಳ್ಳೋದಿಲ್ಲವೋ ಅಮಿತ್ರಂ ಕುರುತೆ ಮಿತ್ರಂ ಮಿತ್ರನಿಗೆ ಮಿತ್ರನಿಗಾಗುವ ಯೋಗ್ಯತೆ ಇಲ್ಲದೆ ಇದ್ದವನು ಅವನನ್ನು ಮಿತ್ರ ಅಂತ ಯಾವನು ತಿಳಿತಾನೆಯೋ ಎಷ್ಟಿ ಹೀನಸ್ತಿ ಚ ನಿಜವಾದ ಮಿತ್ರನ ಯಾವನು ಕೈ ಬಿಡ್ತಾನೆಯೋ ಕರ್ಮ ಆರ್ಹವತೆ ದುಷ್ಟಂ ಆಗದೆ ಇದ್ದ ಕರ್ಮವನ್ನು ಲೋಕಕ್ಕೆ ಕೆಟ್ಟದ್ದನ್ನು ಯಾವನು ಮಾಡ್ತಾನೆಯೋ ಅವನಿಗೆ ನಿಜವಾಗಿಯೂ ಸಾಯ್ತಾನೆ ಅವನಿಗೆ ನಾವು ದುಷ್ಟರು ಮೂರ್ಖರು ಅಪಂಡಿತರು ಕದರ್ಯಂ ಭಜತೆ ಯಶ್ಚ ತಮಾಹು ಮೂಢಚೇತಸಂ ಏಕಃ ಪಾಪಾನಿ ಕುರುತೆ ಮಹಾವಾಕ್ಯ ಒಂದು ಲೋಕ ಹಾಳಾಗಬೇಕಾದ್ರೆ ಎಲ್ಲರೂ ಕೂಡಿ ಸೇರಿ ತಪ್ಪು ಕೆಲಸ ಮಾಡಿ ಹಾಳಾಗಬೇಕಾಗಿಲ್ಲ ನಾವು ಸಮೀಪ ಕಾಲದಲ್ಲೇ ನೋಡಿದ್ದೇವೆ ಕೇಳಿದ್ದೇವೆ ಒಬ್ಬ ಹಿಟ್ಲರ್ನ ದಸೆಯಿಂದ ಇಡೀ ಜರ್ಮನಿ ಹಾಳಾಯಿತು ಒಬ್ಬ ಸ್ಟಾಲಿನ್ನ ದಸೆಯಿಂದ ಇಡೀ ರಷ್ಯಾ ಹಾಳಾಯಿತು ಒಬ್ಬ ಮಾವೋ ಸೇತುಂಗನಿಂದ ಇಡೀ ಚೀನಾ ಹಾಳಾಯಿತು ಅವರ ತತ್ವವನ್ನೆಲ್ಲ ಬಿಟ್ಟಿದ್ದಾರೆ ಒಬ್ಬ ರಾವಣನಿಂದ ಲಂಕೆ ಹಾಳಾಯಿತು ಹಾಗೆ ಏಕ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ ಭೋಕ್ತಾರೋ ವಿಪ್ರಮುಚ್ಚಂತೆ ಕರ್ತ ದೋಷೇಣ ಲಿಪ್ಯತೆ ಪಾಪದ ಫಲವನ್ನು ಅನುಭವಿಸೋನು ದೇವರು ಕ್ಷಮಿಸ್ತಾನೆ ಆದರೆ ಅವನು ಮಾಡ್ತಾನೆಯೋ ಪಾಪವನ್ನು ಅವನನ್ನು ದೇವರು ಬಿಡುವುದಿಲ್ಲ ಸುಖ ದಾರಿ ಯಾವುದು ದುಃಖಪ್ರಾಪ್ತಿ ಪ್ರಾಪ್ತಿ ಹೇಗಾಗುತ್ತೆ ಅದಕ್ಕೆಲ್ಲ ಬೇಕಾದಷ್ಟು ನಿದರ್ಶನ ಕೊಡ್ತಾನೆ ಏಕಯಾದ್ವೇ ವಿನಿಶ್ಚಿತ್ಯ ಸ್ತ್ರೀ ಚತುರ್ಭಿ ವಶೇ ಕುರು ಪಂಚಜಿತ್ವ ವಿಧಿತ್ವ ಷಟ್ ಸಪ್ತಹಿತ್ವ ಸುಖಿ ಭವ ಒಗಟು ಅಂತ ಕಾಣುತ್ತೆ ವಾಕ್ಯ ಇದು ಏಕಯಾದ್ವೇ ವಿನಿಶ್ಚಿತ್ಯ ಒಂದರಿಂದ ಎರಡನ್ನು ತಿಳಿದುಕೊಂಡು ತ್ರೀ ತ್ರೀನ್ ಚತುರ್ಭಿ ವಶೇ ಕುರು ಮೂರನ್ನು ನಾಲ್ಕನ್ನು ವಶದಲ್ಲಿಟ್ಟುಕೋ ಪಂಚಜಿತ್ವ ಐದನ್ನು ಗೆದ್ದು ವಿಧಿತ್ವ ಷಟಿ ಆರನ್ನು ತಿಳಿದು ಸಪ್ತ ಹಿತ್ವ ಏಳನ್ನು ಬಿಟ್ಟು ಸುಖೀಭವ ಭವ ಏನು ತಿಳಿಯಿತು ಒಂದರಿಂದೆರಡ ಹುದನರಿ ನೂರಂದವನು ತಿಳಿ ನಾಲ್ಕರಲಿ ಮನಗೊಂದದಿರು ಐದರಲಿ ವರ್ಜಿಪುದು ಆರನೇಳರಲಿ ಒಂದಿಸದಿರು ಎಂಟನ್ನು ವಿಚಾರಿಸಿ ಮುಂದುವರಿ ಒಂಬತ್ತರಲಿ ಮನಗೊಂದಿಸದಿರು ಈ ರೈದರಲ್ಲಿ ಭೂಪಾಲ ಕೇಳೆಂದ ಇದು ಕುಮಾರವ್ಯಾಸನ ಭಾಷಾಂತರ ಈ ಶ್ಲೋಕಕ್ಕೆ ಎರಡು ಅರ್ಥವನ್ನು ಹೇಳ್ತಾರೆ ಒಂದು ಸಾಮಾನ್ಯ ಅರ್ಥ ಒಂದು ರಾಜಕೀಯದ ಅರ್ಥ ಏಕಯಾ ದ್ವೇ ವಿನಿಶ್ಚಿತ್ಯ ಲೌಕಿಕ ವಿದ್ಯೆಯಿಂದ ದೊರೆಯಾದವನು ಕಾರ್ಯಕಾರ್ಯವನ್ನು ತಿಳಿದು ದ್ವೇ ಅಂದರೆ ಕಾರ್ಯ ಮತ್ತು ಅಕಾರ್ಯ ತ್ರೀನಿ ಮಿತ್ರರು ಉದಾಸೀನರು ಶತ್ರುಗಳು ಯಾರು ಎಂಬುದನ್ನು ತಿಳಿದು ವಿನಿಶ್ಚಿತ್ಯ ಚತುರ್ಭಿ ಸಾಮಧಾನ ಭೇದ ದಂಡಗಳಿಂದ ವಿವಶೇ ಕುರು ವಶದಲ್ಲಿಟ್ಟುಕೋ ಯಾವುದನ್ನು ಶಮತಮ ಅಪಂಚಜಿತ್ವ ಐದು ಇಂದ್ರಿಯಗಳನ್ನು ಗೆದ್ದು ಷಟ್ ಸಂಧಿ ವಿಗ್ರಹ ಸಮಾಧಾನ ಭೇದ ದಂಡಗಳನ್ನು ಅರ್ಥ ಮಾಡಿಕೊಂಡು ಸಪ್ತಹಿತ್ವ ರಾಜನಿಗಿರಬಾರದ ದೋಷಗಳು ಸ್ತ್ರೀ ವ್ಯಸನ ಜೂಜಾಟ ಮೃಗಯ ಬೇಟೆ ಪಾನ ವಾಕ್ಪಾರುಷ್ಯ ಒರಟಾಗಿ ಮಾತನಾಡುವುದು ದಂಡ ಪಾರುಷ್ಯ ಸಿವಿಯರ್ ಪನಿಷ್ಮೆಂಟ್ ಅರ್ಥ ದೂಷಣ ವೇಸ್ಟೇಜ್ ಆಫ್ ಪಬ್ಲಿಕ್ ಯಕ್ಷಗರ್ ಸರ್ಕಾರದ ಬೊಕ್ಕಸವನ್ನು ವಿನಾಕಾರಣ ಹಾಳು ಮಾಡುವುದು ಈ ದೋಷಗಳನ್ನು ಬಿಟ್ಟರೆ ನಿನ್ನ ರಾಜ್ಯ ಚೆನ್ನಾಗಿರುತ್ತೆ ಅಂತ ರಾಜಕೀಯದ ಅರ್ಥ ವೇದಾಂತ ಪರವಾದ ಅರ್ಥ ಯಾವುದು ಏಕಯ ಅಧ್ಯಾತ್ಮ ಬುದ್ಧಿಯಿಂದ ದ್ವೇ ವಿನಿಶ್ಚಿತ್ಯ ನಿತ್ಯ ಯಾವುದು ಅನಿತ್ಯ ಯಾವುದು ತಿಳ್ಕೊಂಡು ಚತುರ್ಭಿ ಶಮ ದಮ ಉಪರಮ ಶ್ರದ್ಧಗಳಿಂದ ಪಂಚ ಐದು ಇಂದ್ರಿಯಗಳನ್ನು ಜಿತ್ವ ಆರನೇದು ಅಶನಾಯ ಪಿಪಾಸ ಶೋಕ ಮೋಹ ಜರ ಮೃತ್ಯು ಹಸಿವು ಬಾಯಾರಿಕೆ ಶೋಕ ಅಜ್ಞಾನ ಜರೆ ಮುಪ್ಪುಗಳನ್ನು ಗೆದ್ದು ಸಪ್ತಹಿತ್ವ ಚೇಂದ್ರಿಯಾಣಿ ಬುದ್ಧಿ ಮನಸ್ಸು ಇವುಗಳನ್ನು ಗೆದ್ದು ಮನುಷ್ಯ ಮೋಕ್ಷವನ್ನು ಹೊಂದಬಹುದು ಈಗ ಅನೇಕ ಶ್ಲೋಕಗಳು ಕೂಟ ಶ್ಲೋಕಗಳು ಎರಡೆರಡು ಮೂರು ಮೂರು ಅರ್ಥವನ್ನು ಹೊಂದಿವೆ ಮನುಷ್ಯನಿಗೆ ಕ್ಷಮೆ ಎಂಬುದು ದೊಡ್ಡ ಗುಣ ಏಕ ಕ್ಷಮ ಅವತಾಂ ದೋಷ ದ್ವಿತೀಯೋನೋಪಬದ್ಧತೆ ಯದೇನಂ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನ ಕ್ಷಮೆ ಇರುವುದರಲ್ಲಿ ಏನು ದೋಷ ಕ್ಷಮೆ ಎನ್ನುವುದು ತಪ್ಪು ಗುಣವೇ ಆಗಲ್ಲ ಕ್ಷಮೆ ಎನ್ನುವುದು ದೊಡ್ಡ ಗುಣವೇ ಅದರ ಲೋಕ ಏನು ತಿಳ್ಕೊಳ್ಳುತ್ತೆ ಅವನ್ನ ಅಶಕ್ತ ಅಂತ ತಿಳ್ಕೊಳ್ಳುತ್ತೆ ಒಬ್ಬ ತಪ್ಪು ಮಾಡಿದ್ದನ್ನು ಮನಸ್ಸಿದ್ದೇನೆ ಅಂದರೆ ಓ ಮನ್ನಿಸ್ತಾನಂತ ಇವನೇನು ಮನ್ಸೋದು ಅವನ ಕೈಲಿ ಆಗಲಿಲ್ಲ ಶಿಕ್ಷೆ ಮಾಡೋದಕ್ಕೆ ಅಂತ ಇವತ್ತು ಯಾವನ ಕೈಲಿ ಬಾಂಬ್ ಹಿಡ್ಕೊಂಡಿರ್ತಾನೆ ಬಿನ್ ಲ್ಯಾಡನ್ ಇರುವ ಮರ್ಯಾದೆ ಭಾರತ ದೇಶ ಪ್ರಧಾನಿ ಈಗಿಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ವಿನಾಶಕಾರಿ ಮನುಷ್ಯನನ್ನ ಜನ ಬಲವಂತ ಶಕ್ತಿವಂತ ಅಂತ ತಿಳ್ಕೊಳ್ತಾರೆ ಕ್ಷಮಾವಂತನಲ್ಲ ಹಾಗೆ ಲೋಕದಲ್ಲಿ ಲೋಕದಲ್ಲಿ ಕಂಟಕರು ಯಾರು ದ್ವಾ ಕಂಟಕವು ತೀಕ್ಷ್ಣವು ಶರೀರ ಪರಿಶೋಷಣವು ಎರಡು ಥರ ಇರ್ತಾರೆ ಶರೀರವನ್ನೇ ಹಾಳು ಮಾಡ್ಕೊಳ್ತಾರೆ ಎಷ್ಟ ಅಧನಕ್ಕಾಮಯತೆ ಹಣವಿಲ್ಲದವನು ಏನೇನೋ ಆಸೆ ಪಡ್ತಾನೆ ನನಗೊಂದು ಸೈಟ್ ಇದ್ರೆ ಜಯನಗರದಲ್ಲಿ ಅಂತ ಆಗೋದಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದರೆ ಅದಾಗೋದಿಲ್ಲ ಇಂಥ ಹಗಲು ಕನಸನ್ನು ಕಾಣ್ತಾ ಕಾಣ್ತಾ ಅವನಿಗೆ ಇಹವು ಪರವು ಎರಡೂ ಹೋಗುತ್ತೆ ಎರಡನೇವನು ಯಾರು ಎಷ್ಟ ಕುಪ್ಯತಿ ಅನೀಶ್ವರ ಒಂದು ಅಧಿಕಾರದಲ್ಲಿದ್ದು ಕೋಪಗೊಂಡ್ರೆ ನಿಮ್ಮ ನಡೆಯುತ್ತೆ ಭಿಕ್ಷುಕ ಕೋಪಕೊಂಡ್ರೆ ದವಡೆ ಹಲ್ಲೆಲ್ಲ ಹೋಗುತ್ತಾದ್ದರಿಂದ ಮನುಷ್ಯ ಎಚ್ಚರಿಕೆಯಿಂದಿರಬೇಕು ಅಲ್ಲಿಂದ ಮುಂದಕ್ಕೆ ದ್ವಾವಿಮೋ ಪುರುಷೌ ರಾಜನ್ನೇ ಸ್ವರ್ಗಸ್ಯೋಪರಿ ಪರಿತಿಷ್ಠತಃ ಸ್ವರ್ಗವನ್ನು ಗೆಲ್ತಕ್ಕ ಮನುಷ್ಯರು ಯಾರು ಪ್ರಭುಶ್ಚ ಕ್ಷಮೆಯ ಆಯುಕ್ತ ಅಧಿಕಾರದಲ್ಲಿದ್ದು ಯಾವನಿಗೆ ಕ್ಷಮೆ ಇರ್ತದೆಯೋ ದರಿದ್ರಶ್ಚ ಪ್ರಧಾನವಾನಿ ಬಡವನಾಗಿದ್ದರೂ ತನ್ನಲ್ಲಿರುವ ಹಣವನ್ನೇ ಅನ್ನವನ್ನೇ ಇನ್ನೊಬ್ಬರಿಗೆ ಯಾವನು ಕೊಡ್ತಾನೆಯೋ ಅವನು ಮಾತ್ರ ಸುಖವಾಗಿರ್ತಾನೆ ಅಂತ ಹೀಗೆ ಎರಡು ಮೂರು ನಾಲ್ಕು ಚತ್ವಾರ್ಯಾ ಮಹಾರಾಜ ಸಾಧ್ಯಸ್ಕಾನಿ ಬೃಹಸ್ಪತಿ ಪೃಚ್ಛತೆ ತದಶೇಂದ್ರಾಯ ತಾನೀ ಮಾನಿ ನಿಬೋಧಮೆ ನಾಲ್ಕು ವಿಧ ಮಿತ್ರಗಳುಂಟು ಮನುಷ್ಯನಿಗೆ ಹಿತವನ್ನು ಕೋರುವರು ನಾಲ್ವರು ದೇವತಾನಾಂಚ ಸಂಕಲ್ಪ ಅನುಭಾವಂಚ ಧೀಮತಾಂ ವಿನಯಂ ಕೃತವಿದ್ಯಾನಾಂ ವಿನಾಶಂ ಪಾಪಕರ್ಮಣಾಂ ಒಳ್ಳೆ ಒಳ್ಳೆಯದಾಗಬೇಕಾದ್ರೆ ದೇವತೆಗಳ ಸಂಕಲ್ಪ ಬೇಕು ಅನುಭಾವಂಚ ಧೀಮತಾಂ ಬುದ್ಧಿವಂತರ ಜೊತೆಯಲ್ಲಿ ಪಳಗಬೇಕು ವಿನಯಂ ಕೃತ ವಿದ್ಯಾನಾಂ ವಿದ್ಯಾಭ್ಯಾಸ ಮಾಡಿದವರ ಜೊತೆಯಲ್ಲಿ ನಾವು ಅಭ್ಯಾಸ ಮಾಡ್ಕೋಬೇಕು ವಿನಾಶಂ ಪಾಪ ಕರ್ಮಣ ಮಾಡಿದ ಪಾಪಗಳನ್ನು ನಾವು ವ್ರತ ನಿಯಮಾನಿಷ್ಠಗಳಿಂದ ತೊಳ್ಕೊಳ್ಳಬೇಕು ಆರೋಗ್ಯಂ ಆನರಣ್ಯಂ ಅವಿಪ್ರವಾಸ ಸದ್ಭಿರ್ಮನುಷ್ಯೈ ಸಹ ಸಂಪ್ರಯೋಗ ಸ್ವಪ್ರತ್ಯಯಾವೃತ್ತಿ ಅಭೀತವಾಸ ಷಡ್ಜೀವಲೋಕಸ್ಸ ಸುಖಾನಿ ರಾಜನ್ನೇ ಮನುಷ್ಯ ಸುಖದಿಂದಿರಬೇಕಾದ್ರೆ ಮೊದಲು ಅವನಿಗೆ ಆರೋಗ್ಯ ಬೇಕು ಮೊದಲನೇದು ಆರಣ್ಯಂ ಸಾಲಕ್ಕೆ ಉರಿಯಾಗಿರಬಾರದು ಅಭಿಪ್ರವಾಸ ಸಿಕ್ಕಾಪಟ್ಟೆ ಸುತ್ತಾಡಬಾರದು ಸಹ ಸಂಪ್ರಯೋಗ ಸತ್ಪುರುಷರ ಜೊತೆಯಲ್ಲಿರಬೇಕು ಸ್ವಪ್ರತ್ಯಯ ಸ್ವಂತ ಬುದ್ಧಿ ಇರಬೇಕು ಅಭೀತವಾಸ ಭಯವಿಲ್ಲದೆ ಇರೋ ಜಾಗದಲ್ಲಿ ವಾಸ ಮಾಡಬೇಕು ಇದು ಆರು ಇದ್ದರೆ ಮನುಷ್ಯನಿಗೆ ಸುಖ ಉಂಟಾಗುತ್ತೆ ಅಷ್ಟೋ ಗುಣ ಅಪುರುಷಂ ದೀಪಯಂತಿ ಮನುಷ್ಯನಿಗೆ ಅವನ ವ್ಯಕ್ತಿತ್ವದಲ್ಲಿ ದೀಪ ಹಚ್ಚಿಟ್ಟಂತೆ ಇರಬೇಕಾದ್ರೆ ಎಂಟು ಗುಣಗಳಿರಬೇಕು ಯಾವ್ಯಾವುದು ಪ್ರಜ್ಞಾ ಸ್ವಂತ ಬುದ್ಧಿ ಪ್ರಜ್ಞಾ ಸಾರ್ವಕಾಲಿಕಿ ಬುದ್ಧಿ ಕೌಲ್ಯಂ ಸತ್ಕುಲದಿಂದ ಬಂದ ಪರಂಪರಾಗತವಾದ ಬುದ್ಧಿ ದಮಃ ಮನಸ್ಸನ್ನಿಗ್ರಹ ಮಾಡಿಕೊಳ್ಳುವುದು ಶ್ರುತಂಚ ಬೇಕಾದಷ್ಟು ವಿಷಯಗಳನ್ನು ಸಂಗ್ರಹಿಸಿರಬೇಕು ದೊಡ್ಡವರಿಂದ ಪರಾಕ್ರಮಶ್ಚ ತನ್ನನ್ನು ತಾನು ಕಾಪಾಡಿಕೊಳ್ಳುವ ಶಕ್ತಿ ಇರಬೇಕು ಬಹುಭಾಷಿತ ಅಬಹುಭಾಷಿತ ಹೆಚ್ಚು ಮಾತನಾಡಬಾರದು ದಾನಂ ಇದ್ದದ್ರಲ್ಲೇ ದಾನ ಕೊಡಬೇಕು ಯಥಾಶಕ್ತಿ ಕೃತಜ್ಞತ ಯಾರಿಂದ ಸೇವೆ ಮಾಡಿಸ್ಕೊಂಡಿರ್ತೇವೆ ಅವರಲ್ಲಿ ಕೃತಜ್ಞತಾ ಭಾವ ಇರಬೇಕು ಇಂಥವನು ಉದಾತ್ತ ಗುಣಗಳನ್ನು ಹೊಂದಿದವನು ಲೋಕ ಕೊಂಡಾಡುತ್ತೆ ನವದ್ವಾರಂ ಇದಂ ವೇಷ್ಮ ತ್ರಿಸ್ಥೂಣಂ ಪಂಚಸಾಕ್ಷಿಕಂ ಒಂಬತ್ತು ಬಾಗಿಲಿರುವಂಥ ಒಂದು ಮನೆ ನಮ್ಮ ಶರೀರ ತ್ರಿಸ್ಥೂಣಂ ಮೂರು ಕಂಬ ಇದೆ ಇದರಲ್ಲಿ ಮಾಂಸ ಮೇಧ ಅಸ್ಥಿ ಕಫಪಾತ ಪಿತ್ತ ಅಂತ ಹೇಳ್ಬೋದು ಪಂಚಸಾಕ್ಷಿಕಂ ಪಂಚಪ್ರಾಣಗಳು ಎಚ್ಚರಿಕೆಯನ್ನು ನೋಡಿದವೆ ಕ್ಷೇತ್ರಜ್ಞಾಧಿಷ್ಠಿತಂ ವಿದ್ವಾನ್ ಯೋ ವೇದ ಸಮರಕ್ರವಿ ಇದು ಬಾಡಿಗೆ ಮನೆ ಇದ್ದ ಹಾಗೆ ಯಾರೂ ಶಾಶ್ವತ ವಾಸ ಮಾಡೋಕ್ಕಾಗೋದಿಲ್ಲ ಇದನ್ನು ತಿಳ್ಕೊಂಡವನಿಗೆ <coughs> ಪಾಪ ಮಾಡುವ ಪ್ರವೃತ್ತಿ ಬರುವುದಿಲ್ಲ ಇದೆಲ್ಲ ಸಾಮಾನ್ಯ ನೀತಿ ಮಹಾರಾಜರೇ ಒಂದು ಮಾತನ್ನು ಹೇಳ್ತೇನೆ ಬೇಡ ಮಾಡ್ಕೋಬೇಡಿ ಪಾಂಡವರು ನೋಡಿ ವನೇ ಜಾತಃ ಶಾಪದಗ್ಧಸ್ಯ ರಾಜ್ಞ ಕಿಂದಮ ಋಷಿಯ ಶಾಪದಿಂದ ಪತ್ನಿ ಸಂಘದಲ್ಲಿ ಪಾಂಡು ಮಹಾರಾಜ ಬೆಂದು ಹೋದ ಕ್ಷೇತ್ರದಲ್ಲಿ ಕುಂತಿಯಲ್ಲಿ ಮಾದ್ರಿಯಲ್ಲಿ ದೇವತೆಗಳ ಸಂಗಮದಿಂದ ಐವರು ಮಕ್ಕಳು ಹುಟ್ಟಿದರು ಪಾಂಡೋ ಪುತ್ರ ಪಂಚ ಪಂಚೇಂದ್ರ ಕಲ್ಪ ದೇವತೆಗಳಂತೆ ಕಾಣ್ತಾ ಇದ್ದಾರೆ ನಿಮ್ಮನ್ನು ಆಶ್ರಯಿಸಿ ಊರಿಗೆ ಬ್ರಾಹ್ಮಣರು ಕರ್ಕೊಂಡ್ಬಂದರು ತಯವ ಬಾಲಾವರ್ಧಿತ ಶಿಕ್ಷಿತಾಶ್ಚ ಆವಾಗ ಬುದ್ಧಿ ನೆಟ್ಟಿಗಿತ್ತು ನಿಮಗೆ ನನ್ನ ತಮ್ಮನ ಮಕ್ಕಳು ನೀವು ಕರ್ಕೊಂಡ್ರಿ ಮನೆ ಒಳಕ್ಕೆ ದ್ರೋಣಾಚಾರ್ಯ ಕೈಲಿ ಪಾಠ ಹಾಕಿ ಪಾಠ ಹೇಳಿಸಿದ್ರಿ ಅನ್ನವನ್ನು ಹಾಕಿಸಿದ್ರಿ ಅವತ್ತು ನೀವು ನನ್ನ ತಮ್ಮನ ಮಕ್ಕಳು ಅಂತ ಒಪ್ಪಿಕೊಂಡ್ರಿ ಇವತ್ತು ಯಾವುದೇ ಕಾಡು ಕಳಿಸಿದ್ದೀರಿ ಅವರನ್ನು ಇದು ಧರ್ಮವೇ ಮಹಾರಾಜರು ನೀವೇ ಹೇಳಿ ಕೊಟ್ಬಿಡಿ ಅವರಿಗೆ ಪ್ರದಾಯೇಶಾಂ ಉಚಿತಂ ತಾತ ರಾಜ್ಯಂ ಹಿಂದೆ ನೀವೇ ಕೊಟ್ಟಿದ್ರಿ ಒಂದು ತುಂಡು ರಾಜ್ಯವನ್ನು ನಿನ್ನ ಮಕ್ಕಳೆಲ್ಲ ಅಪಹರಿಸಿದರು ಅವ್ರ ರಾಜ್ಯ ಅವ್ರಿಗೆ ಕೊಟ್ಬಿಡಿ ಐದು ನಿಮಿಷದಲ್ಲಿ ಧರ್ಮರಾಜನ ಕೊಟ್ಬಿಡಿ ಮನಸ್ಸು ಶಾಂತಿಗೆ ಬರ್ತದೆ ಬರೀ ಶಾಂತಿ ಬರಲಿ ಅಂತ ಉಪದೇಶ ಮಾಡ್ಬೋದು ಉಪದೇಶ ಶಾಂತಿ ಬರ್ತದೆಯಾ ಸ್ವಾಮಿ ಅನುಷ್ಠಾನದಿಂದ ಸತ್ಕರ್ಮದಿಂದ ಬರಬೇಕು ಅಂತ ಹೇಳಿ ನಿಲ್ಲಿಸಿದ ವಿದುರ ಇದನ್ನು ಕೇಳಿ ಮನಸ್ಸು ಇನ್ನಷ್ಟು ಕ್ಷುಬ್ಧವಾಯಿತು ಧೃತರಾಷ್ಟ್ರ ಹೇಳಿದ ಸರಿ ಸ್ವಲ್ಪ ರಾಜನೀತಿಯನ್ನೇ ಹೇಳು ಕೆಲವರು ನಿದ್ದೆ ಬರದೇ ಇದ್ದರೆ ಟೆಕ್ಸ್ಟ್ ಬುಕ್ ತೊಗೊಂಬ ಅಂತ ಹೇಳ್ತಾರೆ ತಲೆ ದಿಂಬಿಗೆ ಇಟ್ಕೊಂಡು ನಿದ್ದೆ ಬರುತ್ತಂತೆ ಕೆಲವರಿಗೆ ಲೋಕದಲ್ಲಿ ಮೂರ್ಖರು ಮಾಡುವ ಕೆಲಸ ಇದು ಮನಸ್ಸನ್ನುವುದು ಕಣ್ಣಿಗೆ ಕಾಣಿಸದೇ ಇರುವ ದ್ರವ್ಯ ಅದು ಯಾತ್ರಿಂದ ಪ್ರಕ್ಷೋಭಗೊಳ್ಳುತ್ತೆ ನಮಗೆ ಗೊತ್ತಿಲ್ಲ ಏನೋ ನೋಡ್ತೇವೆ ಏನೋ ಕೇಳ್ತೇವೆ ಯಾರೋ ಏನೋ ಮಾಡ್ತಾರೆ ಯಾವತ್ತೋ ನನಗೆ ಬರುತ್ತೆ ಆದರೆ ಮನಸ್ಸು ನಂಬಿಕೆಯಿಂದ ಇರುವುದಕ್ಕೆ ಬಾಹ್ಯ ಲೋಕ ಕಾರಣವಲ್ಲ ಒಳಗಿನ ಲೋಕ ಕಾರಣ ಆಯಿತು ರಾಜನೀತಿಯನ್ನು ಹೇಳ್ತೇನೆ ಕೇಳಿ ಅಂತ ಆರು ಮಾಡ್ತಾನೆ ವನಸ್ಪತೇ ಅಪಕ್ವಾನಿ ಫಲಾನಿ ಪ್ರಚಿನೋತಿಯ ಸನಾಪ್ನೋತಿ ರಸಂ ತೇಭ್ಯೋ ಬೀಜಂಚಾಸ್ಯ ವಿನಶ್ಯತಿ ಒಂದು ಕಾಡಿನ ಮರದಲ್ಲಿ ಒಂದು ಹಣ್ಣು ಇರ್ತದೆ ನಿಮ್ಮ ಮನೆ ತೋಟ ಇರ್ಬೋದು ವನಸ್ಪತಿ ಸೀಬೆ ಹಣ್ಣಿನ ಗಿಡ ಪ್ಯಾರಲೆ ಹಣ್ಣು ಅಂತ ಹೇಳ್ತೇವೆ ಮಾವಿಂದ ಅಪಕ್ವವಾದ ಅವಸ್ಥೆಯಲ್ಲಿ ಒಂದು ಮಾವಿನಕಾಯಿ ಹೀಚಾಗಿರುವ ಕಿತ್ತು ಬಿಟ್ಟರೆ ಬಾಯಲ್ಲಿ ನೋಡ್ತೀರಿ ಥೂ ಇದು ಹುಳಿ ಅಂತ ಹೊರಗೆ ಹಾಕ್ತೀರಿ ನಿಮಗೆ ಎರಡು ನಷ್ಟವಾಯಿತು ಅದು ಪೂರ್ಣ ಪಕ್ವ ಆಗೋ ತನಕ ಬಿಟ್ಟಿದ್ದರೆ ನಿಮಗೆ ರಸಪ್ರಾಪ್ತಿ ಇರ್ತಿತ್ತು ಅದರ ಜೊತೆಗೆ ಆ ಬೀಜ ಮತ್ತೆ ಮೊಳೀತಾ ಇತ್ತು ಅಪಕ್ವ ಕಾಲದಲ್ಲಿ ಕಿತ್ತು ತಿಂದದ್ದರಿಂದ ಬೀಜವೂ ನಷ್ಟವಾಯಿತು ರುಚಿಯೂ ಪ್ರಾಪ್ತವಾಗಲಿಲ್ಲ ಅಂಥ ಕೆಲಸ ನೀವು ಮಾಡ್ಬೋದೆ ಪಾಂಡವನ ಕಾಡುಗಟ್ಟಿದ್ದೀರಲ್ಲ ಎಷ್ಟು ಪಕ್ವಪಾದತ್ತೆ ಕಾಲೇ ಪರಿಣತಂ ಫಲಂ ಫಲಾದ್ರಸಂ ಸಲಭತೆ ಬೀಜಾಚೈವ ಫಲಂ ಪುನಃ ಮಾಲಾಕಾರೈವಾರಾಮೇ ನ ಯಥಾಂಗಾರಕಕಾರಕ ಪುಷ್ಪಂ ಪುಷ್ಪಂ ವಿಚಿನ್ವೀತ ಮೂಲಚ್ಛೇದಂ ನ ಒಂದು ದುಂಬಿ ಜೇನು ದುಂಬಿ ಹೂವುಗಳಿರ್ತಕ್ಕ ಮರಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಹೋಗಿ ಹೋಗಿ ಹೋಗಿ ಮರಕ್ಕೆ ಗಿಡಕ್ಕೆ ಬಳ್ಳಿ ಮಲ್ಲಿಗೆಗೆ ಯಾವುದೇ ಗಿಡಕ್ಕೆ ಘಾಸಿಯಾಗದೇ ಇರುವಂತೆ ಮೆಲ್ಲೆಗೆ ಕೂತುಕೊಂಡು ಮಕರಂದವನ್ನು ಮಾತ್ರ ಹೀರಿ ಇನ್ನೊಂದಷ್ಟು ಶೇಖರವಾಗುವುದಕ್ಕೆ ಆ ಹೂವುಗಳನ್ನು ಗಿಡಗಳನ್ನು ರಕ್ಷಿಸಿ ಹೊರಗೆ ಬರ್ತದೆ ದೊರೆಯಾದವನು ಟ್ಯಾಕ್ಸೇಷನ್ ಮಾಡಬೇಕಾದರೆ ತೆರಿಗೆ ಹಾಕಬೇಕಾದರೆ ಜನಗಳಿಗೆ ಭಾರವಾಗದೇ ಇರುವಂತೆ ಇದಕ್ಕೆ ಕರ ಎಂಬುದಾಗಿ ಹೇಳ್ತಾರೆ ತೆರಿಗೆ ಟ್ಯಾಕ್ಸ್ ಅಂತೀವಿ ಟ್ಯಾಕ್ಸ್ ಮಾಡುವುದು ಹಿಂಸೆ ಮಾಡುವುದು ಅಂತ ಅರ್ಥ ತೆರುವುದು ತೆರಿಗೆ ಬಲಾತ್ಕಾರ ಕಂಸನ್ ರಾಜ್ಯ ಇದ್ದಾಗ ಆಗಬಾರ್ದು ಜನರಿಗೆ ಭಾರ ಆಗಬಾರ್ದು ಅದು ಬಿಟ್ಬಿಟ್ಟು ಯಾವನೊಬ್ಬ ಏನು ಮಾಡಿದ ಮಾಲಾಕಾರ ಇವಾರಾಮೇ ನ ಮಾಲಾಕಾರ ಹೂ ಬಿಡಿಸ್ಕೊಳ್ತಾನೆ ಗಿಡವನ್ನು ಮಾರುವುದಿಲ್ಲ ಇವತ್ತೆಷ್ಟು ಬೇಕೋ ಅಷ್ಟು ಸಂಪಿಗೆ ಹೂವು ಬಿಡಿಸ್ತಾ ನಾಳೆ ತಿರುಗಿ ಬರುತ್ತೆ ಆದರೆ ಇದ್ದಲು ಮಾರೋನೇನು ಮಾಡ್ತಾನೆ ಅದನ್ನು ಒಟ್ಟಿಗೆ ಸುಟ್ಟು ಅಂಗಾರಕಾರಕ ಇದ್ದಲು ಮಾರು ಬಿಡ್ತಾನೆ ಮರವೇ ಹೋಯಿತು ಅಂದರೆ ಆದ್ದರಿಂದ ಅಸಲು ಬಡ್ಡಿ ನಷ್ಟವಾಗುತ್ತೆ ಪಾಂಡವರ ಜೊತೆಯಲ್ಲಿ ನೀವು ರಾಜಿ ಮಾಡಿಕೊಳ್ಳೋದು ಒಳ್ಳೆಯದು ದುಜುಪಶ್ಯತೆಯ ಸರ್ವಂ ಚಕ್ಷುಷ್ಮಾನ್ ಚಕ್ಷುಷ ಅನುಪನ್ಯವ ಆಸೀನವಿತೋಷ್ಣೀಕಂ ತಂ ಪ್ರಜಾ ಯಾವನು ಲೋಕವನ್ನು ಯಥಾವತ್ತಾಗಿ ಕಾಣ್ತಾನೆ ಯಾರು ದುಃಖಿಗಳು ಯಾರು ಸುಖಿಗಳು ಎಲ್ಲಿ ನೆಮ್ಮದಿ ಇದೆ ಎಲ್ಲಿ ಪ್ರಜೆಗಳಿಗೆ ಏನು ಬಯಕೆ ಇದೆ ಸರಿಯಾಗಿ ತಿಳ್ಕೊಂಡ್ರೆ ಅವನ ಲೋಕಕ್ಕೂ ಕ್ಷೇಮ ಲೋಕದಿಂದ ಅವನಿಗೂ ಕ್ಷೇಮ ಸುಮ್ಮನೆ ಕೂತಿದ್ರು ಅನುರಜ್ಜಂತಿ ಜನಗಳು ಅವನಲ್ಲಿ ಪ್ರೀತಿ ತೋರಿಸ್ತಾರೆ ಚಕ್ಷುಷ ಮನಸ ವಾಚ ಕರ್ಮಣ ಅಚ ಚತುರ್ವಿ ಲೋಕಂ ಲೋಕಂ ತಂ ಪ್ರಸೀದತಿ ದೊರೆಯಾದವನು ಕಣ್ಣಿಂದ ಲೋಕವನ್ನು ನೋಡ್ತಾ ಇರಬೇಕು ಮನಸ್ಸಿನಿಂದ ಹರಿಸಬೇಕು ಬಾಯಿಲುಳ್ಳೆ ಮಾತನಾಡ್ತಾ ಇರಬೇಕು ಪ್ರಜೆಗಳಿಗೆ ಹಿತವಾದ ಕರ್ಮವನ್ನು ಮಾಡ್ತಾ ಇರಬೇಕು ಇದು ದೊರೆ ಕರ್ತವ್ಯ ಏನು ಮಾಡಿದ್ದೀರಿ ನೀವು ಪರ್ಜನ್ಯನಾಥ ಪಶವ ರಾಜಾನೋ ಮಂತ್ರಿ ಬಾಂಧವ ಪತಯೋ ಬಾಂಧವ ಸ್ತ್ರೀಣ ಬ್ರಾಹ್ಮಣ ವೇದ ಬಾಂಧವ ಪಶುಗಳಿಗೆ ಮಳೆ ಎಂಬುದು ಒಡೆಯ ರಾಜಾನೋ ಮಂತ್ರಿ ಬಾಂಧವ ರಾಜನಿಗೆ ಒಡೆಯರು ಯಾರು ಮಂತ್ರಿಗಳು ಬಾಂಧವರು ಹಿತೈಷಿಗಳು ಪತಯೋ ಬಾಂಧವ ಸ್ತ್ರೀಣ ಸ್ತ್ರೀಯರಿಗೆ ಯಜಮಾನರು ಬಂಧುಗಳು ಯಜಮಾನರು ಬ್ರಾಹ್ಮಣ ವೇದ ಬಾಂಧವ ಬ್ರಾಹ್ಮಣರು ವೇದವನ್ನು ನಂಬಿದ್ದಾರೆ ಸತ್ಯೇನ ರಕ್ಷತೆ ಧರ್ಮೋ ವಿದ್ಯಾ ಯೋಗೇನ ರಕ್ಷತೆ ಮೃಜಯ ರಕ್ಷತೆ ರೂಪಂ ಕುಲಂ ವೃತ್ತೇನ ರಕ್ಷತೆ ಸತ್ಯದಿಂದ ಧರ್ಮವನ್ನು ರಕ್ಷಿಸಬೇಕು ವಿದ್ಯೆಯಿಂದ ನಮಗೆ ಪ್ರಾಪ್ತವಾದ ಐಶ್ವರ್ಯವನ್ನು ಉಳಿಸಿಕೊಳ್ಳಬೇಕು ಮೃಜಯ ರಕ್ಷತೆ ರೂಪಂ ಪದೇ ಪದೇ ಮೈಯನ್ನು ಸ್ನಾನಾದಿಗಳಿಂದ ತೊಳ್ಕೊಳ್ತಾ ಇದ್ದರೆ ರೂಪವೆಂಬುದು ಉಳಿಯುತ್ತೆ ಕುಲಂ ವೃತ್ತೇನ ರಕ್ಷತೆ ಕುಲ ಉಳಿಯುವುದು ಚಾರಿತ್ರ್ಯದಿಂದ ಶುದ್ಧಾಚಾರದಿಂದ ಗತಿರಾತ್ಮವತಾಂ ಸಂತಹ ಸಂತ ಏ ಅಸತಾಂಗತಿ ಅಸತಾಂಜಗತಿ ಸಂತಃ ನತ್ವಸಂತ ಸತಾಂಗತಿ ಆತ್ಮವಂತರಿಗೆ ಸತ್ಪುರುಷರೇ ಗತಿ ಸತ್ಪುರುಷರಿಗೂ ಸತ್ಪುರುಷರೇ ಗತಿ ಅಸತ್ಪುರುಷರಿಗೂ ಸತ್ಯವಂತರೇ ಗತಿ ಆದ್ದರಿಂದ ಅಸತ್ಯವಂತರ ಜೊತೆ ಇಲ್ಲಿ ಸಹವಾಸವನ್ನು ಮಾಡಬಾರದು ಜಿತಾಸಭಾವಸ್ತ್ರವತಃ ಒಬ್ಬ ಒಳ್ಳೆ ವೇಷಭೂಷಣ ಹಾಕ್ಕೊಂಡು ಹೋದರೆ ಸಭೆಯಲ್ಲೆಲ್ಲ ಗೌರವ ಕೊಡ್ತಾರೆ ಮಿಷ್ಟಾಶ ಗೋಮತಾ ಜಿತಾ ಪ್ರತಿನಿತ್ಯವೂ ಒಳ್ಳೆಯ ಊಟವನ್ನು ಮಾಡಬೇಕು ಅಂದರೆ ಮನೆಯ ಕೊಟ್ಟಿಗೆಯಲ್ಲಿ ಗೋವುಗಳನ್ನು ಮನುಷ್ಯ ಸಾಕಿರಬೇಕು ಅಧ್ವಾಜಿತೋ ಯಾನವತ ಎಷ್ಟು ದೂರವಾದರೂ ಪ್ರಯಾಣವನ್ನು ಗೆಲ್ಲಬೇಕು ಅಂದರೆ ಒಳ್ಳೆಯ ವಾಹನ ಇರಬೇಕು ಸರ್ವಂ ಶೀಲವತಾಜಿತಂ ಶೀಲವಂತ ಎಲ್ಲವನ್ನೂ ಗೆಲ್ತಾನೆ ಎಂಬುದಾಗಿ ಮಾತನ್ನು ಹೇಳಿ ಕೇಶಿನಿ ಸ್ವಯಂವರದಲ್ಲಿ ಬೃಹಸ್ಪತಿ ಪುತ್ರ ಸುಧನ್ಮನಿಗೂ ವಿರೋಚನೆಗೂ ಒಂದು ಕನ್ಯೆಯ ವಿಷಯದಲ್ಲಿ ಯಾರು ಶ್ರೇಷ್ಠರು ಕೈ ಹಿಡಿಯಬೇಕು ಅನ್ನೋ ಸಂದರ್ಭ ಬಂದಾಗ ಪ್ರಹ್ಲಾದನ ಹತ್ರ ದೂರು ಹೋಗ್ತದೆ ಪ್ರಹ್ಲಾದ ಸುಧನ್ಮನ ಪರವಾಗಿ ತೀರ್ಪನ್ನು ಕೊಟ್ಟ ತನ್ನ ಮಗನ ಪ್ರಾಣ ಹೋಗುತ್ತೆ ಅಂತ ತಿಳ್ಕೊಂಡಿದ್ರು ಆದ್ದರಿಂದ ನ್ಯಾಯಸ್ಥಾನದಲ್ಲಿರುವ ದೊರೆ ಅಸತ್ಯವನ್ನು ಆಡಬಾರದು ನಿನ್ನ ಮಕ್ಕಳು ಬೇರೆಯಲ್ಲ ಪಾಂಡವರು ಬೇರೆಯಲ್ಲ ದಂಡಿಸಬೇಕು ದೊರೆಗಳಾದವರು ಎಂಬುದಾಗಿ ನೀತಿಯನ್ನು ಉಪದೇಶ ಮಾಡ್ತಾನೆ